ಅದೇ ರೀತಿಯಾಗಿ ಆಹಿತ ಅಂದರೆ ಸ್ವಯಂ ವ್ಯಕ್ತವಾಗಿರ್ತಕ್ಕಂಥ ಪರಮಾತ್ಮನ ವಿಗ್ರಹಗಳು ತಿರುಪತಿ ತಿಮ್ಮಪ್ಪ ಇರ್ಬೋದು ಶ್ರೀಮುಷ್ಣ ಭೂವರಹ ಹೀಗೆ ರಮಾ ಬ್ರಹ್ಮಾದಿ ದೇವತೆಗಳು ಬ್ರಹ್ಮಜ್ಞಾನಿಗಳು ಇವರಲ್ಲಿ ಭಗವಂತನಿಂದ ಸ್ವಯಂ ಆಹಿತವಾಗಿರ್ತಕ್ಕಂಥ ಸನ್ನಿಧಾನ ಅರ್ಥಾತ್ ಆವಾಹನೆ ಬೇಡ ಅಂತ ಬೇರೆ ಪ್ರತಿಮೆಗಳಲ್ಲಾದರೆ ತತ್ವನ್ಯಾಸ ಮಾತೃಕಾನ್ಯಾಸಗಳೆಲ್ಲ ಬೇಕು ಇಲ್ಲಿ ಆಹಿತ ಅಂದರೆ ಸ್ವಯಂ ವ್ಯಕ್ತ ರೂಪಗಳಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸ ಇದು ಬೇಡ ಭಗವಂತನ ನಿತ್ಯ ಸನ್ನಿಧಾನ ಇರತಕ್ಕಂಥದ್ದು ಅದೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪ್ರತಿಮೆಗಳಲ್ಲಾದರೆ ತತ್ವನ್ಯಾಸ ಮಾತೃಕಾನ್ಯಾಸದಿಂದ ಆವಾಹನ ಇತ್ಯಾದಿ ಎಲ್ಲ ಬೇಕು ಆದ್ದರಿಂದ ಆಹಿತ ಪ್ರತಿಮೆಗಳು ಅಂತಾದರೆ ಸ್ವಯಂ ಭೂ ಭಗವಂತನ ಸ್ವಯಂ ವ್ಯಕ್ತ ಪ್ರತಿಮೆಗಳು ಅದರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಸಹಜ ವಿಭೂತಿ ಅಂದರೆ ಹುಟ್ಟುವಾಗಲೇ ಅಥವಾ ಅವತಾರ ಮಾಡುವಾಗಲೇ ಭಗವಂತನ ವಿಶೇಷ ಆವೇಶದಿಂದ ಹುಟ್ಟತಕ್ಕಂಥದ್ದು ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಲಕ್ಷ್ಮಣ ಬಲರಾಮ ಅಲ್ಲೆಲ್ಲ ಭಗವಂತನ ಶುಕ್ಲಕೇಶಾವೇಶ ಅದೇ ರೀತಿಯಾಗಿ ತೀರ್ಥಕ್ಷೇತ್ರಗಳು ಅಲ್ಲೆಲ್ಲ ಭಗವಂತನ ವಿಶೇಷ ಸನ್ನಿಧಾನ ಸಾಲಿಗ್ರಾಮಾದಿ ಶಿಲೆಗಳು ಅಲ್ಲಿ ಕೂಡ ನೈಜ ಸನ್ನಿಧಾನ ಅಂತ ಹೇಳಿದ್ವಿ ಹಾಗೆ ಆದ್ದರಿಂದ ಎಲ್ಲೆಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೋ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ವಿಜಾತಿ ವಿಭೂತಿ ಅಂದರೆ ವಿಜಾತೀಯವಾಗಿರ್ತಕ್ಕಂಥ ಇತರ ವಸ್ತುಗಳಿಗಿಂತ ಎಲ್ಲಿ ಶ್ರೇಷ್ಠತೆಯನ್ನು ನೋಡ್ತೀವೋ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತ ಆಕಾಶಮಂಡಲದಲ್ಲಿ ಚಂದ್ರಗಳ ನಡುವೆ ನಕ್ಷತ್ರಗಳ ನಡುವೆ ಚಂದ್ರ ಶೋಭಾಯಮಾನವಾಗಿ ಕಾಣ್ತಾನೆ ಆ ಚಂದ್ರನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅದೇ ಚಂದ್ರ ಸೂರ್ಯನ ಜೊತೆಗೆ ಇದ್ದರೆ ಶೋಭಿಸೋದಿಲ್ಲ ಅದೇ ನಕ್ಷತ್ರಗಳ ಜೊತೆಗೆ ಇದ್ದರೆ ಶೋಭಾಯಮಾನವಾಗಿ ಕಾಣ್ತಾನೆ ಯಾಕೆ ಅಂದರೆ ಭಗವಂತನ ವಿಶೇಷ ಸನ್ನಿಧಾನ ಅಥವಾ ವಿಭೂತಿ ರೂಪನ ಕಾರಣ ಸಜಾತೀಯನಾಗಿರ್ತಕ್ಕಂಥ ಸೂರ್ಯನಿಗಿಂತ ಹೆಚ್ಚಿನ ಪ್ರಕಾಶ ಇಲ್ಲದೇ ಇದ್ದರೂ ಕೂಡ ವಿಜಾತೀಯವಾಗಿರ್ತಕ್ಕಂಥ ನಕ್ಷತ್ರಗಳ ಜೊತೆಗೆ ಇದ್ದಾಗ ಬಹಳ ಪ್ರಕಾಶಮಾನವಾಗಿ ಕಾಣ್ತಾನದ್ರಿಂದ ಭಗವಂತನ ವಿಶೇಷ ವಿ ವಿಜಾತಿ ವಿಭೂತಿ ಅಂತ ಕರಿತೀವಿ ವಿಶೇಷ ಸನ್ನಿಧಾನ ಚಂದ್ರನಲ್ಲಿ ಇರೋದರಿಂದ ಅದು ವಿಜಾತಿ ವಿಭೂತಿ ಅಂತ ಈ ರೀತಿಯಾಗಿ ಭಗವಂತ ತನ್ನ ರೂಪವನ್ನು ಅಥವಾ ಸನ್ನಿಧಾನವನ್ನು ಅಲ್ಲಿ ಇಟ್ಟಿರ್ತಾನೆ ಖಂಡ ಚಂದ್ರ ದರ್ಶನವನ್ನು ಹುಣ್ಣಿಮೆ ದಿನ ಮಾಡೋದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಅನ್ನೋದಿಲ್ಲ ಹುಣ್ಣಿಮೆ ದಿನ ಚಂದ್ರ ನೋಡ್ತೀವಿ ಆದರೆ ಅಂಥ ಇಲ್ಲ ಚಂದ್ರ ದರ್ಶನ ಅಂದರೆ ಬಿದಿಗೆ ದಿನದ್ದು ಅಂತ ಹೇಳ್ತೀವಿ ಹಾಗೆ ಹುಣ್ಣಿಮೆಯ ಪೂರ್ಣಚಂದ್ರನಕ್ಕಿಂತ ಬಿದಿಗೆಯ ಬಾಲಚಂದ್ರನಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಅಂತ ಅದಕ್ಕೆ ಖಂಡ ವಿಭೂತಿ ಅಂತ ಕರೆಯೋದು ಇನ್ನು ಅಖಂಡ ವಿಭೂತಿ ಅಂದರೆ ದೊಡ್ಡ ಸೈನ್ಯ ಅರಣ್ಯ ಮೊದಲಾಗಿರ್ತಕ್ಕಂಥ ವಸ್ತು ಅಥವಾ ವ್ಯಕ್ತಿಗಳಲ್ಲಿ ಭಗವಂತ ಅಖಂಡವಾಗಿ ತನ್ನ ಹೆಚ್ಚಿನ ಸಾಮರ್ಥ್ಯವನ್ನು ಸನ್ನಿಧಾನವನ್ನು ಇಟ್ಟು ಹೆಚ್ಚಿನ ಸಾಮರ್ಥ್ಯವನ್ನು ಪ್ರಕಟ ಮಾಡ್ತಾನೆ ಸೈನ್ಯ ಅಂತ ಆದಾಗ ಅಷ್ಟೆಲ್ಲ ಶಸ್ತ್ರಸಜ್ಜಿತ ಜನ ಇರ್ತಾರೆ ಅಲ್ಲಿ ಭಗವಂತ ತನ್ನ ವಿಶೇಷ ಸನ್ನಿಧಾನವನ್ನು ಇಟ್ಟಿರ್ತಾರೆ ಒಬ್ಬೊಬ್ಬ ಯೋಧನಿಂದ ಆಗದೇ ಇರತಕ್ಕಂಥ ಶತ್ರು ಜಯ ಸೈನ್ಯದಿಂದ ಸಾಧ್ಯ ಆಗೋದು ಹೇಗೆ ಅಂದರೆ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಅಂತ ಒಂದೆರಡು ಮರಗಳು ಅಥವಾ ಹುಲಿ ಸಿಂಹ ಮೊದಲಾಗಿರ್ತಕ್ಕಂಥ ಮೃಗಗಳಿಗೆ ಆಶ್ರಯವನ್ನು ಕೊಡೋದು ಸಾಧ್ಯ ಇಲ್ಲ ಅವುಗಳೇ ಅರಣ್ಯದಲ್ಲಿದ್ದರೆ ಆ ಸಾಮರ್ಥ್ಯ ಭಗವಂತನ ಸನ್ನಿಧಾನದಿಂದ ಬರುತ್ತೆ ಅಲ್ಲಿ ಅಖಂಡ ವಿಭೂತಿಯನ್ನು ಚಿಂತನೆಯನ್ನು ಮಾಡಬೇಕು ಬೇಕಾದಷ್ಟು ಪರ್ವತಗಳನ್ನು ನೋಡ್ತೀವಿ ಮೇರುಹು ಶಿಖರಿಣಾಮಹಂ ಪರ್ವತಗಳಲ್ಲಿ ಮೇರು ಪರ್ವತಕ್ಕೆ ಭಾರಿ ಪ್ರಾಶಸ್ತ್ಯ ಭಗವಂತನ ವಿಶೇಷ ಸನ್ನಿಧಾನದ ಚಿಂತನೆ ವಿಭೂತಿ ರೂಪದ ಚಿಂತನೆ ಸ್ಥಾವರಾಣ ಹಿಮಾಲಯ ಹಿಮಾಲಯದಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಮೃಗಾಣ ಮೃಗೇಂದ್ರೋಹಂ ಮೃಗಗಳಲ್ಲಿ ಸಿಂಹ ಶ್ರೇಷ್ಠ ಯಾಕಂದರೆ ಭಗವಂತನ ವಿಶೇಷ ರೂಪ ಆಮೇಲೆ ಏಕಾದಶ ರುದ್ರರಲ್ಲಿ ರುದ್ರಾಣಂ ಶಂಕರಶ್ಚಾಸ್ಮಿ ಏಕಾದಶ ರುದ್ರದಲ್ಲಿ ಶಂಕರ ಭವ ಅಂತ ಏನು ಹೇಳ್ತೀವಿ ಅವನು ಶ್ರೇಷ್ಠ ಅಲ್ಲಿ ನನ್ನ ವಿಶೇಷ ವಿಭೂತಿ ರೂಪ ಇದೆ ಅಂತ ಹೀಗೆ ಭಗವಂತ ಅಲ್ಲಲ್ಲಿ ತನ್ನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನವನ್ನು ಏನಿಟ್ಟಿರ್ತಾನೆ ಅದನ್ನೇ ವಿಭೂತಿ ರೂಪ ಅಂತ ಈ ರೀತಿಯಾಗಿ ಮಹರ್ಷೀಣ ಮೃಗುರಹಂ ಮಹರ್ಷಿಗಳಲ್ಲಿ ಮೃಗು ಋಷಿಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಹೀಗೆ ಭಗವಂತ ಅಂತರ್ಯಾಮಿಯಾಗಿ ಇರೋದ್ರಿಂದಲೇ ಜೀವನಿಗೆ ಸತ್ತ ಅಂದರೆ ಇರುವಿಕೆ ಪ್ರತೀತಿ ಪ್ರವೃತ್ತಿ ಎಲ್ಲವೂ ಕೂಡ ಬರುವಂಥದ್ದು ಹೀಗೆ ಪರಮಾತ್ಮ ತನ್ನ ವಿಭೂತಿ ರೂಪವನ್ನು ಎಲ್ಲ ಕಡೆ ಇಟ್ಟು ಅಲ್ಲಿ ಯಾವುದೋ ಒಂದು ವಸ್ತುವಿನಲ್ಲಿ ಅಥವಾ ವ್ಯಕ್ತಿಯಲ್ಲಿ ವೈವಿಧ್ಯತೆ ಅಥವಾ ಹೆಚ್ಚಿನ ಪೂಜ್ಯತೆ ಹೆಚ್ಚಿನ ಪ್ರಕಾಶ ಹೀಗೆ ಬೇರೆ ಬೇರೆ ಗುಣಗಳ ಧರ್ಮಗಳ ಅಭಿವ್ಯಕ್ತಿ ಆಗಬೇಕು ಅಂತಂದರೆ ಅಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಇದೆ ಅಂತ ಇದನ್ನು ಅರಿತು ಜ್ಞಾನಿಗಳ ಮೂಲಕನೇ ತಿಳ್ಕೊಬೇಕೆ ಹೊರತು ನಾವಾಗೆ ನೋಡಿ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ ಏಕೆಂದರೆ ಅವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮ ಜ್ಞಾನಿಗೋಚರ ಸಾಮಾನ್ಯ ಜನರಿಗೆ ಅವನ ಜ್ಞಾನ ಗೊತ್ತಾಗೋದಿಲ್ಲ ಆದ್ದರಿಂದ ಈ ರೀತಿಯಾಗಿ ಜ್ಞಾನಿಗಳಿಂದ ತಿಳ್ಕೊಂಡು ಮನದಲ್ಲಿ ನೋಡು ಸಂಭ್ರಮದಿ ಬರೀ ಸಂಭ್ರಮದಿಂದ ನೋಡೋದಷ್ಟೇ ಅಲ್ಲ ಕಂಡ ಕಂಡಲ್ಲಿ ಈ ಪರದಿ ಚಿಂತ್ ಈ ಪರಿಯಲ್ಲಿ ಚಿಂತಿಸುತ್ತಾ ಕಂಡ ಕಂಡಲ್ಲಿ ಈ ರೀತಿಯಾಗಿ ಚಿಂತನೆ ಮಾಡಿ ಅಲ್ಲೆಲ್ಲ ಭಗವಂತನ ವಿಶೇಷ ವಿಭೂತಿ ರೂಪದ ಸನ್ನಿಧಾನ ಇರೋದ್ರಿಂದನೇ ಆ ವಸ್ತುಗೆ ಅಥವಾ ವ್ಯಕ್ತಿಗೆ ವಿಶಿಷ್ಟವಾಗಿರ್ತಕ್ಕಂಥ ಮಹತ್ವ ಅನ್ನೋದು ಬಂದಿದೆ ಅಂಥೇಳಿ ಅಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನ ಅದ್ಭುತ ಮಹಿಮೆಯನ್ನು ಚಿಂತನೆ ಮಾಡು ನೋಡು ನಲಿದಾಡು ಸಂಭ್ರಮ ಪಡು ಮತ್ಸರ್ಯ ಪಡಬೇಡ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಅದೇ ರೀತಿಯಾಗಿ ಈ ರುದ್ರಾಧ್ಯಾಯ ಚಮಕ ನಮಕ ಅಂತ ಏನು ಹೇಳ್ತೀವಿ ರುದ್ರದೇವರನ್ನ ಕುರಿತು ಉಪಾಸನೆ ಅಂತ ವಿಶೇಷವಾಗಿ ರುದ್ರ ಅನ್ನೋ ಹೆಸರಿನಿಂದ ಭಗವಂತನೇ ಪರಮ ಮುಖ್ಯ ವೃತ್ತಿಯಿಂದ ರುದ್ರ ಶಬ್ದ ವಾಚ್ಯನಾಗಿರ್ತಕ್ಕಂಥವನು ಅವನ ವಿಭೂತಿ ರೂಪಗಳಿಗೆ ಸ್ತೋತ್ರ ಮೊದಲು ಮಾಡಿರೋದು ಅಮುಖ್ಯ ವೃತ್ತಿಯಿಂದ ರುದ್ರದೇವರನ್ನು ಕುರಿತು ಆ ನಮಕ ಚಮಕ ರುದ್ರಾಧ್ಯಾಯ ಇದರಲ್ಲೆಲ್ಲ ಪರಮ ಮುಖ್ಯ ವೃತ್ತಿಯಿಂದ ರುದ್ರ ಶಬ್ದ ವಾಚ್ಯನಾಗಿರ್ತಕ್ಕಂಥವನು ಭಗವಂತನೇ ರುಜುದ್ರಾವಯತೆ ಯಸ್ಮಾತ್ ಅಂತ ಜನರ ರೋಗವನ್ನು ಪರಿಹಾರ ಮಾಡೋದ್ರಿಂದ ರುದ್ರ ಅಂತ ಪರಮಾತ್ಮನಿಗೆ ಹೆಸರು ಸಾತ್ವಿಕರು ಆ ರೀತಿಯಾಗಿ ಪರಮ ಮುಖ್ಯ ವೃತ್ತಿಯಿಂದ ರುದ್ರ ಶಬ್ದ ಪರಮಾತ್ಮನನ್ನೇ ಹೇಳ್ತಾ ಇದೆ ಅಂತ ಉಪಾಸನೆ ಮಾಡಿದರೆ ಅವರಿಗೆ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರವನ್ನೇ ಪರಿಹಾರ ಮಾಡ್ತಾನೆ ರುದ್ರ ಹೀಗೆ ಭಗವಂತ ತನ್ನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪವನ್ನು ಅಲ್ಲಲ್ಲಿ ಅಲ್ಲಲ್ಲೇ ಇಟ್ಟಿರ್ತಾನೆ ಇದನ್ನು ಜ್ಞಾನಿಗಳ ಮೂಲಕವೇ ತಿಳ್ಕೋಬೇಕು ಶಾಸ್ತ್ರ ಯೋನಿತ್ವ ಶಾಸ್ತ್ರಜನ್ಯ ಜ್ಞಾನದಿಂದಲೇ ತಿಳಿಬೇಕು ಹೊರತು ಅನ್ಯ ಮಾರ್ಗ ಇಲ್ಲ ಮೋಕ್ಷ ಅಪೇಕ್ಷೆ ಅಂದರೆ ಮುಮುಕ್ಷು ಮೋಕ್ಷವನ್ನು ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಪರಮಾತ್ಮನ ವ್ಯಾಪ್ತಿ ಜ್ಞಾನ ಇತ್ಯಾದಿ ಎಲ್ಲ ಕಾರ್ಯ ಕಾರಣ ರೂಪದಿಂದ ಭಗವಂತನ ಚಿಂತನೆ ಇದೆಲ್ಲ ಆದರೂ ಕೂಡ ವಿಭೂತಿ ಚಿಂತನೆಯು ಕೂಡ ಅತ್ಯಂತ ಅವಶ್ಯ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಕೂಡ ವಸ್ತು